After spending substantial amount of time in customer engagement industry, ಒಂದು ಮೇಜರ್ ನಿರ್ಧಾರಕ್ಕೆ ಬಂದಿದ್ದೀನಿ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ರಜಸ್ ಅರವಿಂದ್ ಸಸ್ಯನ ಮಂಗಳವಾರದ ಸಂಚಿಕೆಗೆ ನಿಮಗೆ ಸ್ವಾಗತ ಹೊಸ ವರ್ಷ ಹೊಸ ರೆಸಲ್ಯೂಷನ್ ಹೊಸ ಹ್ಯಾಬಿಟ್ಸ್ ಹೊಸ ಪ್ರಾಬ್ಲಮ್ಸ್ ಹೊಸ ಸೊಲ್ಯೂಷನ್ಸ್ ಹೊಸ ನಿರ್ಧಾರ ಹೊಸ ಬದಲಾವಣೆ ಆ್ಯಂಡ್ ಹೊಸ ದಿನಗಳು ಒಂದು ಕ್ಯೂರಿಯಸ್ ವಿಚಾರ ಏನಪ್ಪ ಅಂತಂದರೆ ಮನುಷ್ಯರಿಗೆ ಹೊಸತು ಬಹಳಷ್ಟು ಸಂತೋಷನ ಕೊಡುತ್ತೆ ಎಸ್ ಎಸ್ ಎಲ್ ಸಿ ಮುಗಿದ ನಂತರ ಹೊಸ ದಿನಗಳು ಪ್ರಾರಂಭ ಆಯಿತು ಹೊಸ ಕಾಲೇಜು ಹೊಸ ಹೊಸ ಇವೆಂಟ್ಸ್ ನನ್ನ ಜೀವನದಲ್ಲಿ ನಡೆದು ಹೋಯಿತು ನಂತರ ಆ ಕಾಲೇಜನ್ನ ಡ್ರಾಪ್ ಔಟ್ ಆಗಿ ಸ್ವಲ್ಪ ದಿನಗಳ ಕಾಲ ಕಳೆದು ನಂತರ ಮತ್ತೊಂದು ಹೊಸ ಕಾಲೇಜಿಗೆ ಜಾಯಿನ್ ಆಗಿ ಪಿ ಯು ಸಿಯನ್ನು ಮುಗಿಸ್ಕೊಂಡೆ I know whether it is a necessity or a pure sense of curiosity customer engagement ಇಂಡಸ್ಟ್ರಿಗೆ ಕಾಲಿಟ್ಟೆ ಮತ್ತು ಹೊಸ ದಿನಗಳು ಶುರುವಾಯಿತು ಆ್ಯಂಡ್ ನಾವು after spending a substantial amount of time in this industry ಒಂದು ಮೇಜರ್ ನಿರ್ಧಾರಕ್ಕೆ ನಾನು ಬಂದಿದ್ದೀನಿ ನಾನು ಬ್ಯಾಚುಲರ್ಸ್ ಡಿಗ್ರಿಗೆ ಕಾಲಿಡಬೇಕು ಅಂತ ಡಿಸೈಡ್ ಮಾಡಿದ್ದೀನಿ hold on I want to tell an important thing to you the study of human societies human cultures and their development the study of biological and physiological characteristics of human beings and their evolution ಸಮಾಜ ಹಾಗೂ ಸಂಸ್ಕೃತಿ ಬಹಳಷ್ಟು ಬದಲಾವಣೆಗಳನ್ನು ಕಂಡಿದೆ ಕಾಣುತ್ತೆ ಕಾಣ್ತಾ ಇದೆ ಕೂಡ ಮಾನವ ಶಾಸ್ತ್ರಜ್ಞರು anthropologists contributes a major chunk in a disaster management and I'm finally happy that I'm entering into the field to learn more. ಈ ಹೊಸ ವರ್ಷ ನನ್ನ ಹೊಸ ಆರಂಭಕ್ಕೆ ಕಾರಣ ಆಗ್ತಾ ಇದೆ and I'm glad that I'm sharing this with you wish me a best of luck and enjoy your rest of the day thank you so much for choosing urban Sasya podcast ನಾನು ರಜಸ್ ಮತ್ತೆ ಸಿಗೋಣ